ಕಣಿಯಾನೆಯ ಬಂದೆ ಕಣಿಯಾನ ಬಂದೆ ಮಲೆನಾಡಿನ ಕೊರವಂಜಿ ಮಲೆನಾಡಿನ ಕೊರವಂಜಿ ಮದ್ದು ಮಾಟ ಮಾಡಬಲ್ಲೆ ಮದ್ದು ಮಾಟ ಮಾಡಬಲ್ಲೆ ಹೇಳಲಾರೆ ಕಟ್ಟು ಕಥೆಯ ಹೇಳಲಾರೆ ಕಟ್ಟು ಕಥೆಯ ಕೈ ನೋಡಿ ನಾನೊಂದು ಕಣಿ ಹೇಳುತ್ತೇನೆ ಕೈ ನೋಡಿ ನಾನೊಂದು ಕಣಿ ಹೇಳುತ್ತೇನೆ ಕೊರವಿಯ ಮಾತನ್ನು ನೀ ನಂಬಬೇಕು ಕೊರವಿಯ ಮಾತನ್ನು ನೀ ನಂಬಬೇಕು ಬೆಳ್ಳಿ ಬೆಳಗಿದಾಗ ಬೆಳ್ಳಿ ಮೋಡ ಕರಗಿದಾಗ ಬಂದನು ನಡೆ ತಂದೆನು ಬಂದನು ನಡೆ ತಂದೇನು ಹತ್ತು ಸಾರಿ ನಾಡನ್ನೆಲ್ಲ ಸುತ್ತಿ ಬಂದೆ ಮುತ್ತಿನಂತ ಮಾತ ಹೇಳಿ ಹೋಗಿ ಬರುವೆ ಮತ್ತೆ ಹೋಗಿ ಬರುವೆ ಮತ್ತೆ ಹೋಗಿ ಬರುವೆ ಮತ್ತೆ